नारायणं ನಮಸ್ಕೃತ್ಯ नरं चैव नरोत्तमं देवीं सरस्वतीं व्यासम् ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಮಾರ್ಕಂಡೇಯ ಮಹರ್ಷಿಗಳು ವನಪರ್ವದ ಕೊನೆ ಭಾಗದಲ್ಲಿ ಎರಡು ಅದ್ಭುತ ಚರಿತ್ರೆಗಳನ್ನು ಧರ್ಮರಾಜನಿಗೆ ತಿಳಿಪಡಿಸ್ತಾರೆ ಒಂದನೇದು ಪತಿವ್ರತ ಮಾಹಾತ್ಮ್ಯ ಇದೇ ಧರ್ಮವ್ಯಾಧನ ಕಥೆ ಈ ಎಲ್ಲ ಕಥೆಗಳ ಸ್ವಾರಸ್ಯವೇನು ಅಂದರೆ ಆಗಿನ ಕಾಲದಲ್ಲಿ ಈಗಿನ ಕಾಲದಂತೆಯೇ ಜನಸಾಮಾನ್ಯದಲ್ಲಿ ಬಹಳ ಸೂಕ್ಷ್ಮವಾದ ವರ್ಣಾಶ್ರಮ ಧರ್ಮಾದಿಗಳನ್ನು ಕುರಿತು ಅಹಿಂಸಾ ಮುಂತಾದವುಗಳನ್ನು ಕುರಿತು ಕೆಲವು ಏನು ಪ್ರಶ್ನೆಗಳು ಎದ್ದಿದ್ವು ಅವಕ್ಕೆ ಉತ್ತರ ರೂಪದಲ್ಲಿ ಇದು ಮೊದಲನೆಯದು ಒಂದನೇ ಕಥೆ ಮಿಥಿಲಾಪಟ್ಟಣದ ಸಮೀಪದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ತುಂಬ ವೇದಾಧ್ಯಯನ ಮಾಡಿದ್ದವನು ತಪಸ್ವಿ ಧರ್ಮಶೀಲ ಸಾಂಗೋಪನಿಷದವನ್ನೆಲ್ಲ ಅಭ್ಯಾಸ ಮಾಡಿದ್ದವನು ಕೌಶಿಕ ಎಂಬ ಹೆಸರಿನ ಒಬ್ಬವನಿದ್ದ ಅವನು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರ ಸೇವೆಯನ್ನು ಮಾಡುವುದನ್ನು ಬಿಟ್ಟು ಸಂಸಾರ ಅಂತ ಬೇಜಾರಾಗಿದೆ ಅಂತ ಭಾವನೆ ಮಾಡಿಕೊಂಡು ದೂರಕ್ಕೆ ಹೋಗಿ ಒಂದು ನದಿ ತೀರದಲ್ಲಿ ಗ್ರಾಮದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಸರ್ವದಾ ವೇದಾಧ್ಯಯನ ಮಾಡ್ತಿದ್ದ ಅವನು ಅವನು ಮಾಡ್ತಾ ಇದ್ದ ತಪ್ಪು ಅಂತ ಅವನಿಗೆ ಉಪದೇಶ ಕೊಡುವವನು ಒಬ್ಬ ಮಾಂಸ ವಿಕ್ರಯ ಮಾಡುವ ವ್ಯಾಧ ಅಂದ್ರೆ ಬ್ರಾಹ್ಮಣನಿಗಿಂತ ಒಬ್ಬ ವ್ಯಾಧ ವಾಸಿಯಾಯಿತು ಅನ್ನುವಂಥ ಇದು ಬೋಧೆ ಇದು ಬಹಳ ಚುರುಕು ಮುಟ್ಟಿಸುವ ಕಥೆ ಇದು ಕಶ್ಚಿದ್ವಿಜಾತಿ ಪ್ರವರಃ ವೇದಾಧ್ಯಾಯೀ ತಪೋಧನಃ ತಪಸ್ವೀ ಧರ್ಮಶೀಲಶ್ಚ ಕೌಶಿಕೋ ನಾಮ ಭಾರತ ಸಾಂಗೋಪನಿಷತಃ ವೇದಾನಧೀತೆ ದ್ವಿಜಸತ್ತಮಃ ತಪಸ್ಸು ಅಂದರೆ ವೇದಾಧ್ಯಯನ ಅದನ್ನು ತ್ರಿಕಾಲದಲ್ಲಿಯೂ ಚೆನ್ನಾಗಿ ಉಚ್ಚಾರ ಮಾಡ್ತಾ ಇದ್ದವನು ಅವನು ಒಂದು ಹಳ್ಳಿ ಹತ್ತಿರ ಕೂತಿದ್ದ ಅವನ ಕೆಲಸ ಏನು ಅಂದರೆ ಸೂರ್ಯೋದಯವಾದ ಕೂಡಲೇ ಸ್ನಾನಗೇನ ಆನ್ಯಕ ಮುಗಿಸ್ಕೊಂಡು ಆ ಮರದಡಿಯಲ್ಲಿ ಕೂತ್ಕೊಳ್ಳೋದು ವೇದಗಳನ್ನು ಮಧ್ಯಾಹ್ನ ತನಕ ಗಟ್ಟಿಯಾಗಿ ಉಚ್ಚಾರ ಮಾಡ್ತಾ ಮಧ್ಯಾಹ್ನವಾದ ಕೂಡಲೇ ಇನ್ನೊಂದು ಸಲ ಸ್ನಾನ ಮಾಡಿ ಪಕ್ಕದ ಹಳ್ಳಿಯಲ್ಲಿ ಹೋಗಿ ಭಿಕ್ಷೆ ಎತ್ತುವುದು ಭಿಕ್ಷೆ ಎತ್ಕೊಂಡು ಬಂದ ನಂತರ ಮತ್ತೆ ಕೂತ ಅಧ್ಯಯನ ಮಾಡುವುದು ಹೀಗೆ ನಡೀತಾ ಇತ್ತು ಒಂದು ದಿವಸ ಏನಾಯಿತು ಸ್ನಾನ ಮುಗಿಸಿದವನೇ ಮಧ್ಯಾಹ್ನ ಭಿಕ್ಷೆಗೆ ಅಂತ ಪಕ್ಕದ ಹಳ್ಳಿಗೆ ಹೋಗಿದ್ದಾನೆ ವಾಡಿಕೆ ಅಂತ ಒಂದು ಮನೆ ಮುಂದ್ಗಡೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ ಆ ಮನೆ ಒಡತಿ ಏನು ಮಾಡಿದ್ಲು ನಿಂತ್ಕೊಳ್ಳಿ ಬರ್ತೇನೆ ಅಂತ ಹೇಳಿ ತಾನು ಸಿದ್ಧಪಡಿಸಿದ ಅನ್ನ ಮುಂತಾದವುಗಳಲ್ಲಿ ಕೊಂಚ ಭಾಗವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಬರುವಷ್ಟರಲ್ಲಿ ತುಂಬ ಬಳಲಿದ ಬ್ರಾಹ್ಮಣ ಇವಳ ಗಂಡ ಒಬ್ಬ ಅದೇ ಹೊತ್ತಿಗೆ ಸರಿಯಾಗಿ ಮನೆಗೆ ಬಂದ ಹೊರಗೆಲ್ಲೋ ಹೋಗಿದ್ದವನು ಗಂಡನನ್ನು ನೋಡಿದವಳೆ ಆ ತಟ್ಟೆಯನ್ನು ಅಲ್ಲೇ ಇಟ್ಟು ಯಜಮಾನನನ್ನು ಚೆನ್ನಾಗಿ ಸೇವೆ ಮಾಡಿಕೊಂಡು ಅವನಿಗೆ ಅನ್ನ ಗಿನ್ನ ಎಲ್ಲ ಬಡಿಸಿ ವಿಶ್ರಾಂತಿಯಾಗಿ ಅವನಿಗೆ ಒಳ್ಳೆಯದೆಲೆ ಅಡಿಕೆ ಎಲ್ಲ ಕೊಟ್ಟು ಆಮೇಲೆ ನೆನಪಾಯಿತು ಪಾಪ ಬ್ರಾಹ್ಮಣ ಹಸ್ಕೊಂಡು ನಿಂತಿದ್ದಾನೆ ಬಾಗಲಲ್ಲಿ ಅಂತ ಅವನಿಗೆಂಬುದಾಗಿ ಸಿದ್ಧಪಡಿಸಿದ್ದ ಅನ್ನವನ್ನು ಬಾಗಿಲಿಗೆ ತಂದಳು ತುಂಬ ಹಸಿವು ಚುರುಕು ಮುಟ್ಟಿದ್ದ ಬ್ರಾಹ್ಮಣನಿಗೆ ಕೋಪ ಹೆಚ್ಚಾಗಿ ಹೋಯಿತು ಕೋಪ ಹೆಚ್ಚಾಗಿ ಆ ಗೃಹಿಣಿಯನ್ನು ಕೇಳ್ತಾನೆ ಮನೆಗೆ ಬಂದ ಅತಿಥಿಗಿಂತ ನಿನಗೆ ನಿನ್ನ ಗಂಡ ಹೆಚ್ಚಾಗಿ ಹೋಯಿತೋ ಎಂಬುದಾಗಿ ಸುಮ್ಮನೆ ದುರುಗುಟ್ಟುಕೊಂಡು ನೋಡಿದ ಬಾಯಲ್ಲಿ ಏನೂ ಹೇಳಲಿಲ್ಲ ಅದಕ್ಕೆ ಮೊದಲು ಏನಾಗಿತ್ತು ಮಾಧ್ಯಾಹ್ನಿಕ ಸ್ನಾನ ಕೇಳಬೇಕು ಅಂತ ಹೇಳೋ ಹೊತ್ತಿಗೆ ಮೇಲಿನಿಂದ ಒಂದು ಕಾಗೆ ಅದೇನು ಯಾರು ಕೂತಿದ್ದಾರೆ ಏನು ನೋಡುತ್ತೆ ಮನುಷ್ಯರಿಗೆ ಬುದ್ಧಿ ಇರುವುದಿಲ್ಲ ಅದೊಂದು ತೆರಿಯ ಬಾತಿಲ್ದೆ ಇರುವಂತಹ ಪ್ರಾಣಿ ಮೇಲಿನಿಂದ ವೃಷ್ಟಿ ಮಾಡಿಬಿಡಿತು ವೃಷ್ಟಿ ಮಾಡುವುದು ಅಂದರೆ ಮಲವಿಸರ್ಜನೆ ಮಾಡಿತು ಕಾಗೆ ಇವನ ತಲೆ ಮೇಲೆ ಬಿತ್ತು ಇವನಿಗೂ ಹಸು ಇನ್ನೊಂದು ಸಲ ಸ್ನಾನ ಮಾಡಬೇಕಲ್ಲ ಅಂತ ಕೋಪ ಹೌದಾ ಸ್ನಾನ ಮಾಡಿಕೊಂಡ ಈ ಮನೆಗೆ ಬಂದು ಭಿಕ್ಷೆ ಕೇಳುವಷ್ಟರಲ್ಲಿ ಗಂಡ ಬಂದ ಅಂತ ಯಜಮಾಂತಿ ಗಂಡನಿಗೆ ಬಡಿಸಿ ಗಿಡಿಸಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬರುವಷ್ಟು ಇನ್ನಷ್ಟು ಹಸು ಹೆಚ್ಚಾದ್ದರಿಂದ ಆ ಬ್ರಾಹ್ಮಣತೆಯನ್ನು ದುರುಗುಟ್ಟುಕೊಂಡು ನೋಡಿದ ಸುಟ್ಟು ಬಿಡುವಂತೆ ಅಲ್ಲೇನಾಗಿತ್ತು ಮೇಲಿನಿಂದ ಪಕ್ಷಿ ವೃಷ್ಟಿಸಿದ್ದನ್ನು ದುರುಗುಟ್ಟುಕೊಂಡು ಅವನು ಮೇಲೆ ನೋಡಿದ ಕೂಡಲೇ ಕಾಗೆ ಸುಟ್ಟು ಬೂದಿಯಾಯಿತು ಅವನ ತಪಸ್ಸಿನ ಫಲ ಕಾಗೆಯೇ ಸುಟ್ಟು ಬೂದಿಯಾಯಿತು ಇಲ್ಲಿ ಮನೆಯ ಬಾಗಿಲಲ್ಲಿ ನಿಂತು ಅದೇ ಕಾಗೆಯನ್ನು ನೋಡುವಂತೆ ದುರುಗುಟ್ಟುಕೊಂಡು ನೋಡಿದ ಕೂಡಲೇ ಆ ಮನೆ ಒಡತಿ ಹೇಳಿದಳು ನಾನೇನು ಮರದ ಮೇಲೆ ಕಾಗೆ ಅಂತ ತಿಳ್ಕೊಬೇಡ ನನ್ನನ್ನು ಹಂಬಲ ಕಾ ನಾನು ಕಾಗೆಯಲ್ಲ ಯಾತಕಯ್ಯ ಹಾಗೆ ನೋಡ್ತೀಯ ನೀನು ವೇದಾಧ್ಯಯನ ಮಾಡಿದ್ದವನು ಒಳ್ಳೆಯ ಶುದ್ಧಾಚಾರದಲ್ಲಿರಬೇಕು ನಾ ಮಾಡಿದ್ದೇನು ತಪ್ಪು ಗೃಹಿಣಿಗೆ ಗಂಡನ ಸೇವೆಯೇ ತುಂಬ ಮುಖ್ಯವಾದದ್ದು ನೀನು ಕಾರುಣ್ಯದಿಂದ ನೋಡಬೇಕು ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ಅದು ಬಿಟ್ಟು ಗಂಡ ಬಂದನಲ್ಲ ಅಂತ ನಾನು ಹೆಚ್ಚಾದನೆ ಅಂತ ಕೇಳ್ತೀಯಲ್ಲ ಗಂಡ ಅಲ್ಲವೇ ಹೆಚ್ಚು ಆದ್ದರಿಂದ ಕುರ್ವತಿ ಪತಿ ಶುಶ್ರೂಷಾಂ ಸಸ್ಮಾರಾತ ಶುಭೇಕ್ಷಣ ವ್ರೀಡಿತ ಸಭವತ್ಸಾಧ್ವಿ ತದಾ ಭಾರತ ಸತ್ತಮ ಭಿಕ್ಷಾ ಮಾತಾಯ ವಿಪ್ರಾಯ ನಿರ್ಜಗಾಮ ಯಶಸ್ವಿನಿ ಅವಳು ಮಾಡಿದ್ದೇನು ತಪ್ಪಲ್ಲ ಶಾಸ್ತ್ರ ಪ್ರಕಾರ ಇಲ್ಲೆಲ್ಲ ನಾವು ಸೂಕ್ಷ್ಮ ನೋಡ್ತೇವೆ ಯಜಮಾನರಲ್ಲಿ ಹೋಗ್ತಾರೆ ಮನೆಯಲ್ಲೇ ಇರ್ತಾರೆ ಅತಿಥಿ ಮುಖ್ಯ ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತೇವೆ ಆಗಲ್ಲ ನಾ ಹಂಬಲಾಕ ವಿಪ್ರರ್ಷೇತ್ಯಜಕ್ರೋಧಂ ತಪೋಧನ ಅನಯ ಕ್ರುದ್ಧಯ ದೃಷ್ಟ್ಯ ಕ್ರುದ್ಧ ಕಿಮ್ಮಾಂ ಕರಿಷಸಿ ನಿನ್ನ ಕೋಪ ನನ್ನ ಮಾಡೋದಿಲ್ಲ ಮರದ ಮೇಲೆ ಕಾಗೆ ಅಂತ ತಿಳ್ಕೊಂಡ್ಯಾ ನನ್ನ ಅಂತ ಕೇಳಿಬಿಟ್ಲು ಇವನು ಕೋಪ ಇಳಿದು ಹೋಯಿತು ಅಯ್ಯೋ ಎಲ್ಲೋ ದೂರದಲ್ಲಿ ನಾನು ಕಾಗೆಯನ್ನು ಸುಟ್ಟದ್ದು ನಿಜ ಆದ್ರೆ ಪಶ್ಚಾತ್ತಾಪ ಪಟ್ಟದ್ದು ನಿಜ ತಪಸ್ಸನ್ನುವುದು ಪ್ರಾಣಿ ಹಿಂಸೆಯಲ್ಲಿ ತೊಡಗಬಾರ್ದು ನಿನಗೆ ಹಾಗಮ್ಮ ತಿಳಿಯಿತು ಅಂತ ಕೇಳ್ದ ಅದಕ್ಕೆ ಅವಳು ಹೇಳಿದ್ಲು ನನಗೆ ನೀನು ಕಾಗೆ ಸುಟ್ಟು ಕೊಂದದ್ದು ಹೇಗೆ ತಿಳಿಯಿತು ಅಂತ ತಿಳಿಯಬೇಕಾದ್ರೆ ಇಲ್ಲಿಗೆ ಸಮೀಪದಲ್ಲಿ ಮಿಥಿಲಾ ಪಟ್ಟಣದ ಹೊರವಲಯದಲ್ಲಿ ಒಬ್ಬ ಮಾಂಸ ವಿಕ್ರಯ ಇದ್ದಾನೆ ವ್ಯಾಧ ಅವನನ್ನು ಧರ್ಮವ್ಯಾಧ ಅಂತ ಕರೀತಾರೆ ಅವನನ್ನು ಹೋಗಿ ಕೇಳು ಅವನನ್ನು ಹೋಗಿ ಕೇಳಿದ್ರೆ ನೀ ಕಾಗೆ ಸುಟ್ಟದ್ದು ನನಗೆ ಹೇಗೆ ತಿಳಿಯಿತು ಅಂತ ಅವನು ಹೇಳ್ತಾನೆ ನೀ ಬ್ರಾಹ್ಮಣನಿಗೆ ಜೀವ ಬಾಯಿಗೆ ಬಂತು ಇದೇನು ಒಂದ್ರ ಮೇಲೆ ಒಂದು ಆಶ್ಚರ್ಯವಾಗಿದೆ ಆ ವೇದ ಓದ್ದವನು ಈ ಸ್ತ್ರೀ ಏನನ್ನು ಓದ್ದೇ ಇದ್ದವಳು ಅಂದರೆ ಪತಿವ್ರತೆಯರ ಮಹಾತ್ಮ ಇದು ವೇದಾಧ್ಯಯನಕ್ಕಿಂತ ಹೆಚ್ಚಾದದ್ದು ಗಂಡನ ಸೇವೆ ಎಂಬುದು ಆದ್ದರಿಂದ ಇದು ಏನೋ ಇರಬೇಕಿದ್ರಲ್ಲ ಸ್ವಾರಸ್ಯ ನೋಡೋಣ ಎಂಬುದಾಗಿ ನಿಧಾನವಾಗಿ ಅಲ್ಲಿ ಊಟ ಗೀಟ ಮಾಡಿಕೊಂಡು ಆ ಮಾಂಸದ ಅಂಗಡಿಯಲ್ಲಿತ್ತೋ ಮಿಥಿಲಾಪಟ್ಟಣದ ಹೊರಗಡೆಯಲ್ಲಿ ಮೂಗು ಮುಚ್ಚಿಕೊಂಡು ಒಂದು ಕಡೆ ಮುಸುಕು ಹಾಕ್ಕೊಂಡು ನಿಂತ ಆ ಮಾಂಸ ವಿಕ್ರಯಿ ಬಂದವರಿಗೆ ಹೋದವರಿಗೆ ತೂಕ ಮಾಡಿ ಮಾಡಿ ಮಾಂಸ ಕೊಡ್ತಿದ್ದ ಅವನು ಪರಂಪರೆಯಿಂದ ಮಾಡ್ತಿದ್ದ ವೃತ್ತಿಯೇ ಹೊರತು ಅವನಾಗಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಲ್ತಾ ಇದ್ದವನಲ್ಲ ಯಾರೋ ಕೊಂದು ತಂದು ಕೊಡ್ತಿದ್ದು ಇವರು ಬರೀ ಮಾಂಸ ಮಾರುವುದು ಮಾಂಸ ಮಾರೋದು ಒಳ್ಳೇದೇ ಕೆಟ್ಟದ್ದೇ ಅಂದರೆ ಪರಂಪರೆಯಿಂದ ಬಂದ ವೃತ್ತಿ ಅದು ಯಾವುದಾದರೂ ಅದನ್ನು ಮಾಡುವುದು ಒಳ್ಳೆಯದು ನಾವು ಮಾಂಸ ಬೇಡ ಅಂತ ಹೇಳ್ಬೋದು ಅದು ತಿನ್ನೋರು ಇರ್ತಾರಲ್ಲ ಏನು ಮಾಡುವುದು ಅದ್ರ ವಿಷಯ ಅಲ್ಲ ಇದರಲ್ಲಿ ಹಿಂಸೆ ಇದೆಯಾ ಹಿಂಸೆ ಇದೆಯಾ ಇತ್ಯಾದಿಗಳು ಮುಂದೆ ಚರ್ಚೆಗೆ ತುಂಬ ಚೆನ್ನಾಗಿ ಬರುತ್ತೆ ಅವನು ಈ ಕೌಶಿಕ ಬ್ರಾಹ್ಮಣನ ನೋಡಿದ ಕೂಡಲೇ ಸೌಖ್ಯವಾಗಿದ್ದೀರಾ ಬ್ರಾಹ್ಮಣರೇ ಆ ಪತಿವ್ರತೆ ನಿನ್ನನ್ನು ಕಳಿಸಿದಳಲ್ಲವೇ ಅಂತ ಅವನು ಪ್ರಶ್ನೆ ಕೇಳಿದ ಕೂಡಲೇ ಇನ್ನಷ್ಟು ಚಕಿತನಾದ ನಿನಗೆ ಹೇಗಯ್ಯ ಗೊತ್ತಾಯಿತು ಚಿಂತಯಿತ್ವ ತದಾಶ್ಚರ್ಯಂ ಸ್ತ್ರೀಯ ಪ್ರೋಕ್ತಂ ವಿಶೇಷತಃ ವಿನಿಂದನ್ನೇ ಸ್ವಮಾತ್ಮಾನಂ ಆಗಸ್ಕೃತೈವಾಬಭೌ ಚಿಂತಯಾನ ಸ್ವಧರ್ಮಸ್ಯ ಸೂಕ್ಷ್ಮ ಗತಿಮತ ಬ್ರವೀತಿ ಇದು ಹೇಗೆ ತಿಳಿಯಿತು ಪರಮಾಶ್ಚರ್ಯಪಟ್ಟಿದ್ದಾನೆ ಅಲ್ಲಿಂದ ಆಚೆಗೆ ವ್ಯಾಧಾಮನನ್ನು ಪರಿಚರಣೆ ಮಾಡತಕ್ಕ ರೀತಿಯನ್ನು ಕೊಟ್ಟಿದ್ದಾರೆ ಇವನೆಷ್ಟಾದರೂ ಬ್ರಾಹ್ಮಣ ಅವನಿಗೆ ಧರ್ಮದ ತಪಸ್ಸಿನ ಶಕ್ತಿ ಇತ್ತು ವ್ಯಾಧನಿಗೆ ಅಭಿಮಾದಯೇ ತ್ವಾಂ ಭಗವನ್ನೇ ಸ್ವಾಗತಂತೆ ದ್ವಿಜೋತ್ತಮ ಅಹಂ ಯಾಧೋ ಹಿ ಭದ್ರಂತೆ ಕಿಂ ಕರೋಮಿ ಮಾಂ ಏಕಪತ್ನ್ಯ ಯದುಕ್ತೋಸಿ ಗಚ್ಚತ್ವಂ ಮಿಥಿಲಾಮಿತಿ ಆ ಬ್ರಾಹ್ಮಣತಿ ಹೇಳಿದ್ದು ನನಗೆ ಗೊತ್ತು ನನ್ನ ತಪಸ್ಸಿನ ಮಹಿಮೆ ಇದು ಬಾ ಇಲ್ಲಿ ಅಂತ ಹೇಳಿ ಸಾಯಂಕಾಲ ತನಕ ಅಂಗಡಿಗೆ ಬಂದವರಿಗೆಲ್ಲ ವ್ಯಾಪಾರ ಮಾಡೋದನ್ನೆಲ್ಲ ಮಾಡಿ ಕೊಟ್ಟು ಅಂಗಡಿ ಬಾಗಿಲು ಹಾಕಿಕೊಂಡು ನಮ್ಮ ಮನೆಗೆ ಬಾ ನನಗೆ ಹೇಗೆ ತಿಳಿತು ಆ ಬ್ರಾಹ್ಮಣತಿ ನೀ ಹೇಳಿದ ಮಾತು ಎಂಬುದನ್ನು ತೋರಿಸ್ತೇನೆ ಅಂತ ಬಾಢ ಮಿಥ್ಯೇವ ತಂ ವಿಪ್ರೋ ಹೃಷ್ಟೋ ಬ್ರವೀತಿ ಅಗ್ರತಸ್ತು ದ್ವಿಜಂ ಕೃತ್ವ ಕರ್ಕೊಂಡು ಹೋಗೋ ರೀತಿ ಹೇಳ್ತಾರೆ ನೋಡಿ ಬ್ರಾಹ್ಮಣನ ಮುಂದಿಟ್ಟು ಇವನು ಹಿಂದೆ ಹಿಂದೆ ಬಂದು ಸ್ವಾಮಿ ಹೀಗೆ ಹೋಗಬೇಕು ಹೀಗೆ ನಮ್ಮನೆ ಅಂತ ಇವನು ಮುಂದೆ ಹೋಗಿ ಬ್ರಾಹ್ಮಣ ಹಿಂದೆ ಬರಲಿಲ್ಲ ಅವನನ್ನು ಮುಂದೆ ಕಳಿಸಿ ತಾನು ಹಿಂದೆ ಹಿಂದೆ ಬರ್ತಾ ಬರ್ತಾ ತನ್ನ ಮನೆಗೆ ಕರ್ಕೊಂಡು ಬಂದ ಅನೇಕ ತೊಟ್ಟಿ ಬಾಗಿಲು ಇರ್ತಂಥ ದೊಡ್ಡ ವೈಶ್ಯ ಕುಲ ತಿಲಕರಂತಹ ಒಂದು ಮನೆ ಅದರಲ್ಲಿ ಎಲ್ಲಿ ಮಾಂಸದ ಲಕ್ಷಣವಿಲ್ಲ ಎಲ್ಲಿ ನೋಡಿದ್ರು ಶೃಂಗಾರ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಮನೆಯನ್ನು ನೋಡಿ ಬೆರಗಾದ ಬ್ರಾಹ್ಮಣ ಪ್ರವಿಶ್ಯ ಗೃಹಂ ರಮ್ಯಂ ಆಸನೇಶು ಅಭಿಪೂಜಿತ ಅರ್ಘ್ಯೇಣ ಚ ವ್ಯಾಧೇನ ದ್ವಿಜ ಸತ್ತಮ ಕೈ ತೊಳೆದು ಕಾಲು ತೊಳೆದು ಆಮೇಲೆ ಅವನಿಗೆ ಕುಶಲ ಪ್ರಶ್ನೆ ಶುರು ಮಾಡ್ತಾನೆ ಕರ್ಮ ಇತದ್ವೈ ನ ಸದೃಶಂ ಭವತ ಪ್ರತಿಭಾತಿಮೇ ಬ್ರಾಹ್ಮಣರೇ ನಿಮಗನಿಸಿರ್ಬೋದು ಇಷ್ಟೆಲ್ಲ ತಿಳಿದ ನನಗೆ ಮಾಂಸವೇ ಕ್ರಿಯೆ ಮಾಡುವ ವೃತ್ತಿ ಹೀನವಾದದ್ದು ಎಂಬ ಭಾವನೆ ನಿಮಗಿರ್ಬೋದು ಅದು ಹಾಗಲ್ಲ ಕುಲೋಚಿತಬಿದಂ ಕರ್ಮ ಪಿತೃಪೈತಾಮಹಂ ಪರಂ ವರ್ತಮಾನಸ್ಯ ಮೇ ಧರ್ಮೇ ಸ್ವಯಮನ್ಯುಮ್ಮ ಕೃತಾದ್ವಿಜ ಇದು ಹಿಂದಿನಿಂದ ಬಂದಿದೆ ಪದ್ಧತಿ ಅದನ್ನು ಮಾಡ್ತಾ ಇದ್ದೇನೆ ಅಂತ ಕರ್ಮಯೋಗವನ್ನು ಹೇಳ್ತಾನೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ತಮ್ಮ ತಮ್ಮ ಕರ್ಮದಲ್ಲಿ ತಾವು ಅಭಿರತರಾಗಿರಬೇಕು ಭಗವದ್ಗೀತೆಯ ಪಾಠವೂ ಇದೆ ವೇದದಲ್ಲಿ ಶಾಸ್ತ್ರದಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ತಮ್ಮ ತಮ್ಮ ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಈ ಶ್ಲೋಕ ಅಲ್ಲೇ ಕೇಳಿದ್ದೇವೆ ಅಂದರೆ ಮನುಷ್ಯನಿಗೆ ವೃತ್ತಿಯಲ್ಲಿ ತೃಪ್ತಿ ಇರಬೇಕು ಎಲ್ಲರೂ ಎಲ್ಲ ವೃತ್ತಿಗೂ ಸರ್ವದಾ ಬದಲಾವಣೆ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇರುತ್ತೆ ಆದ್ದರಿಂದ ಒಂದು ಸಮಾಜ ಪೋಷಣೆಗೆ ಬೇಕಾದದ್ದು ಕಮ್ಮಾರರು ಬೇಕು ಚಮ್ಮಾರರು ಬೇಕು ರೈತರು ಬೇಕು ಕೂಲಿಗಳು ಬೇಕು ಕ್ಷತ್ರಿಯರು ಬೇಕು ಪಾಠ ಹೇಳುವರು ಬೇಕು ದೇವಸ್ಥಾನ ಬೇಕು ಪೂಜಾರರು ಬೇಕು ಜೋಯಿಸರು ಬೇಕು ಅಗಸರು ಬೇಕು ನಾಯಂದರು ಬೇಕು ಯಾವ ವೃತ್ತಿಯೂ ಹೀನವಲ್ಲ ದುಡಿದು ಬದುಕುವ ಯಾವ ವೃತ್ತಿಯೂ ಶ್ರೇಷ್ಠ ದುಡಿಯದೆ ಬದುಕುವ ಕಳ್ಳತನ ಕೊಲೆ ಹಾದರ ಮುಂತಾದವು ಎಲ್ಲಿ ಹೆಂಡ ಇಳಿಸುವುದು ಹೆಂಡವನ್ನು ವ್ಯಾಪಾರ ಮಾಡುವುದು ಇದು ಹೀನ ವೃತ್ತಿಗಳು ಸಮಾಜಕ್ಕೆ ಪೋಷಕವಲ್ಲ ಆದ್ದರಿಂದ ಇಲ್ಲಿ ವೃತ್ತಿಗಳೇ ತಪ್ಪಲ್ಲ ವೃತ್ತಿಗಳಲ್ಲಿ ಮೇಲು ಕೀಳು ಎಂಬ ಭಾವನೆ ತಪ್ಪು ಎಂಬುದನ್ನು ಇವತ್ತಿಗೆ ತುಂಬ ಅವಶ್ಯಕವಾದ ಒಂದು ಬೋಧೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅವನು ತಿಳಿಸ್ಕೊಳ್ತಾನೆ ಜನಕಸ್ಯ ವಿಪ್ರಶೆ ವಿಕರ್ಮಸ್ಥೋ ನವಿದ್ಯತೆ ಜನಕರಾಜನ ಆಸ್ಥಾನದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ತಮ್ಮ ಕರ್ಮ ಬಿಟ್ಟು ಇನ್ನೊಂದು ಕರ್ಮ ಮಾಡೋರು ಯಾರೂ ಇಲ್ಲ ಪರೇಣಿ ಹತಾನ್ ಬ್ರಹ್ಮನ್ನೇ ವರಹ ಮಹಿಷಾನಹಂ ಯಾರೋ ಬೇರೆಯವರು ಹಂದಿಯನ್ನು ಎಮ್ಮೆಯನ್ನು ಕೊಂದು ಇಲ್ಲಿ ಮಾರಾಟಕ್ಕೆ ಅಂತಂದಿಡ್ತಾರೆ ನ ಸ್ವಯಂ ಹನ್ಮಿ ವಿಪ್ರಶೇ ವಿಕ್ರೀಣಾಮಿ ಸದಾತ್ವಹಂ ನ ಭಕ್ಷಯಾಮಿ ಮಾಂಸಾನಿ ನೋಡಿ ಮಾಂಸನ ಕೈಯಿಂದಲೂ ಮುಟ್ಟೋದಿಲ್ಲ ನಾದರನ್ನು ತಿನ್ನುವುದಿಲ್ಲ ಋತುಗಾಮಿ ತಥಾಹ್ಯಹಂ ಋತುಕಾಲದಲ್ಲಿ ಪತ್ನಿ ಸಂಗಮವನ್ನು ಮಾಡ್ತೇನೆ ಸದೋಪವಾಸಿ ಚ ತಥಾ ಅನಕ್ತ ಭೋಜಿ ಸದಾ ದ್ವಿಜ ಹಗಲೆಲ್ಲ ಉಪವಾಸ ಮಾಡಿ ನಾನು ಒಂದೇ ಹೊತ್ತು ಮಾತ್ರ ಊಟವನ್ನು ಮಾಡ್ತೇನೆ ನಿನ್ನ ವ್ರತಕ್ಕೆ ನನ್ನ ವರ್ತಕ್ಕೆ ಏನು ವ್ಯತ್ಯಾಸವಿಲ್ಲ ಅಶೀಲಶ್ಚಾಪಿ ಪುರುಷೋ ಭೂತ್ವ ಭವತಿ ಶೀಲವಾನೇ ತನಗೆ ಉಚಿತವಾದ ಧರ್ಮದಲ್ಲಿ ಮನುಷ್ಯ ಇದ್ದರೆ ನೀವು ಅವನ ಶೀಲವಂತ ಅಲ್ಲ ಅಂತ ತಿಳ್ಕೊಂಡ್ರು ಅವನು ಶೀಲವಂತನಾಗಿಯೇ ಇರ್ತಾನೆ ಪ್ರಾಣಿ ಹಿಂಸಾರತಶ್ಚಾಪಿ ಭವತೆ ಧಾರ್ಮಿಕ ಪುನಃ ಪ್ರಾಣಿ ಹಿಂಸೆ ಎಂಬುದೇ ವೃತ್ತಿಯಾದರೂ ಮನುಷ್ಯ ಅದರಲ್ಲಿಯೂ ಧರ್ಮದಲ್ಲಿರುವುದಕ್ಕೆ ಬರ್ತದೆ ವ್ಯಭಿಚಾರಾನ್ ನರೇಂದ್ರಾಣಾಂ ಧರ್ಮ ಸಂಕೀರ್ತ್ಯತೆ ಮಹಾನೇ ದೊರೆಗಳ ಪಾಪದಿಂದ ಪ್ರಜೆಗಳು ದೂಷಿತರಾಗ್ತಾರೆ ಬಹಳ ದೊಡ್ಡ ಮಾತು ರಾಜಕಾರಣಿಗಳು ಮಾಡುವ ಪಾಪದಿಂದ ಕ್ಷಾಮ ಬರ್ತದೆ ಡಾಮ ಬರ್ತದೆ ಅತಿವೃಷ್ಟಿ ಬರ್ತದೆ ಜನಗಳು ಸಾಯ್ತಾರೆ ದೊರೆಗಳು ಇರಬೇಕು ರಾಜ ಧಾರ್ಮಿಕೋ ಪ್ರತಿ ದೇವಸ್ಥಾನದಲ್ಲಿ ಪೂರ್ವಕಾಲದಲ್ಲಿ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಹ ನ್ಯಾಯ ದೊರೆಗಳು ಆಳಲಿ ಅಂತ ಏನು ಹೇಳ್ತೇವೆ ಅವರು ಚೆನ್ನಾಗಿದ್ರೆ ಲೋಕ ಚೆನ್ನಾಗಿರುತ್ತೆ ಬೇರುಂಡ ವಾಮನಾಹ ಕುಬ್ಜಾಹ ಸ್ಥೂಲಶೀರ್ಷಾಸ್ತಥೈವ ಚ ಕ್ಲೀಬಾಶ್ಚ ಅನ್ಯಾಶ್ಚ ಬಧಿರಾಹ ಜಾಯಂತೆ ಅತ್ಯುಚ್ಚಲೋಚನಾಹ ದೊರೆಗಳು ಮಾಡುವ ಪಾಪದಿಂದ ಪ್ರಜೆಗಳು ವಿಕಾರವಾಗಿ ಹುಟ್ಟುತ್ತಾರೆ ಕುಳ್ಳರಾಗಿ ಹುಟ್ಟುತ್ತಾರೆ ಕಿವುಡರಾಗಿ ಹುಡ್ತಾರೆ ನಪುಂಸಕರಾಗಿ ಹುಡ್ತಾರೆ ಅದಕ್ಕಿದಕ್ಕೇನು ಸಂಬಂಧ ಇದು ಬಯಲಾಜಿಕಲ್ ಅಂತೇವೆ ಬರೀ ಬಯಲಾಜಿಕಲ್ ಅನ್ನೋದಿಲ್ಲ ಸ್ಪಿರಿಚುವಲ್ ಬಯಲಾಜಿಕಲ್ ಸೋಷಿಯಲ್ ಎಲ್ಲ ಕೂಡಿಯೇ ಒಂದು ಚಕ್ರ ಆದ್ದರಿಂದ ಬಹಳ ದೊಡ್ಡ ಚಿತ್ರವನ್ನು ಕೊಡ್ತಾನೆ ಅವನು ಪಾಪಾನ್ಯ ಬುದ್ಧೇ ಅಪುರಾಕೃತಾನಿ ಪ್ರಾಗ್ಧರ್ಮಶೀಲೋಪಿ ವಿಹಂತಿ ಪಶ್ಚಾತ್ ಹಿಂದಿ ಜನ್ಮದ ಪಾಪವು ಮನಸ್ಸನ್ನು ನಡೆಸ್ಕೊಂಡು ಬರುತ್ತೆ ಧರ್ಮಶೀಲನಾಗಿದ್ದರೂ ಈ ಜನ್ಮದಲ್ಲಿ ಪಾಪ ಮಾಡಬಹುದು ಹಿಂದಿನ ಜನ್ಮದಲ್ಲಿ ಪಾಪಿಯಾಗಿದ್ದರೂ ಈ ಜನ್ಮದಲ್ಲಿ ಉದ್ಧಾರವಾಗಬಹುದು ಧರ್ಮೋ ರಾಜನ್ನುದತೆ ಪುರುಷಾಣ ಯತ್ಕುರ್ವತೆ ಪಾಪಮೇಹ ಪ್ರಮಾದಾತ್ ಪಾಪಂ ಕೃತ್ವ ಹಿಮನ್ಯೇತನ ಅಹಮಸ್ಮೀತಿ ಪುರುಷ ತಂತುದೇವ ಪ್ರಪಶ್ಯಂತಿ ಸ್ವಸೈವಾಂತರ ಪುರುಷ ಪಾಪವನ್ನು ಮಾಡಿ ನಾನು ಏನೂ ಮಾಡಲಿಲ್ಲ ಅಂತ ಕೆಲವರೇನು ತಿಳ್ಕೊಳ್ತಾರೆ ಅವರ ಪಾಪವನ್ನು ದೇವತೆಗಳು ನೋಡ್ತಾ ಇರ್ತಾರೆ ಆದ್ದರಿಂದ ಲೋಕದಲ್ಲಿ ಇದು ಹೀನ ವೃತ್ತಿ ಅಂತ ತಿಳಿಬೇಡ ಬ್ರಾಹ್ಮಣ ಶಿಷ್ಟಾಚಾರ ಅಂದರೆ ಏನು ಹೇಳ್ತೇನೆ ಕೇಳು ಯಜ್ಞೋದಾನಂ ತಪೋವೇದ ಸತ್ಯಂತ ಜುಜ ಸತ್ತಮ ಪವಿತ್ರಾಣಿ ಶಿಷ್ಟಾಚಾರೇಶು ಸರ್ವದಾ ಯಜ್ಞ ಮಾಡುವುದು ದಾನ ಮಾಡುವುದು ತಪಸ್ಸು ಮಾಡುವುದು ವೇದಾಧ್ಯಯನ ಮಾಡುವುದು ಸತ್ಯವಾಕ್ಯವನ್ನೇ ನುಡಿಯುವುದು ಒಳ್ಳೆಯವರಿಗಿದೆ ರೀತಿ ಕಾಮಕ್ರೋಧವು ವಶೇ ಕೃತ್ವ ದಂಭಂ ಲೋಭಂ ಅನಾರ್ಜವಂ ಕಾಮಕ್ರೋಧಗಳನ್ನು ವಶದಲ್ಲಿಟ್ಟುಕೊಂಡು ಪ್ರದರ್ಶನಾರ್ಥವಾಗಿ ಏನನ್ನೂ ಮಾಡದೆ ಸ್ಟ್ರೈಟ್ ಫಾರ್ವರ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ ಆರ್ಜವ ಭಾವ ಮನಸ್ಸಿ ವಚಸಿ ಕಾಯೇ ಒಂದೇ ರೀತಿ ಇದ್ದುಕೊಂಡು ಧರ್ಮಮಿತ್ಯವ ಸಂತುಷ್ಟಾ ತೇಹ ಶಿಷ್ಟಾ ಶಿಷ್ಟಸಮ್ಮತಾ ಆಚಾರಪಾಲನಂಚೈವ ದ್ವಿತೀಯಂ ಶಿಷ್ಟಲಕ್ಷಣಂ ಹಿಂದಿನಿಂದ ಬಂದ ಕುಲಾಚಾರ ಅಂತೇನಿರುತ್ತೆ ಅದನ್ನೇ ಮನುಷ್ಯ ಪರಿಪಾಲಿಸಬೇಕು ಹೊಸ ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡುವುದಲ್ಲ ಗುರು ಶುಶ್ರೂಷಣಂ ಸತ್ಯಂ ಅಕ್ರೋಧೋ ದಾನಮೇವಚ ಏತತಿ ಚತುಷ್ಟಯಂ ಬ್ರಹ್ಮನ್ನೇ ಶಿಷ್ಟಾಚಾರೇಶು ನಿತ್ಯದ ವೇದಶ್ಯ ಉಪನಿಷತಿ ಸತ್ಯಂ ವೇದ ಓದಿದ್ರ ಅದರ ಸತ್ವ ಎಲ್ಲಿದೆ ಅಂದರೆ ಶಿಷ್ಟಾಚಾರ ಸತ್ಯದಲ್ಲಿದೆ ಸತ್ಯಸ್ಯ ಉಪನಿಷತ್ ದಮಃ ಸತ್ಯವನ್ನು ಹೇಳುವವನು ಇಂದ್ರಿಯ ಮಾಡಿಕೋಬೇಕು ಇಲ್ಲಿ ಉಪನಿಷತ್ ಅಂದರೆ ರಹಸ್ಯ ಅಂತರ್ಥ ದಮಸ್ಯ ಉಪನಿಷತ್ ತ್ಯಾಗ ಇಂದ್ರಿಯ ನಿಗ್ರಹ ಇದ್ದವನಿಗೆ ತ್ಯಾಗ ಬುದ್ಧಿ ಬರ್ತದೆ ಶಿಷ್ಟಾಚಾರೇಶು ನಿತ್ಯದ ನಾಸ್ತಿಕಾನ್ ಭಿನ್ನ ಮರ್ಯಾದಾನ್ ಕ್ರೂರಾನ್ ಪಾಪಮತೋಸ್ಥಿತಾನ್ ತ್ಯಜತಾನ್ ಜ್ಞಾನ ಮಾಷ್ಟಿತ್ಯ ಧಾರ್ಮಿಕ ಅನುಭವಸೇವ್ಯಚ ಬಾಯಿ ಮಾತಿಗಾದರೂ ನಾಸ್ತಿಕರನ್ನು ಕೊಂಡಾಡಬಾರ್ದು ಮರ್ಯಾದೆ ಬಿಟ್ಟು ಅವ್ರನ್ನ ಲೋಕ ಯಾರ್ಯಾರು ಹೇಗಿರಬೇಕು ಅಂತ ಒಂದು ನೀತಿ ಮಾಡಿದೆಯೋ ಅವ್ರ ಜೊತೆಯಲ್ಲಿ ನಾವು ನಡ್ಕೊಳ್ಳಬಾರದು ಅಹಿಂಸಾ ಪರಮೋ ಧರ್ಮ ಸಚ ಸತ್ಯೇ ಪ್ರತಿಷ್ಠಿತ ಸತ್ಯೇ ಕೃತ ಪ್ರತಿಷ್ಠ ಅಂತೂ ಪ್ರವರ್ತಂತೆ ಪ್ರವರ್ತೆಯ ಅಹಿಂಸೆಯೇ ಪರಮಧರ್ಮ ಎಂಬುದಾಗಿ ಹೇಳಿದ ಅದಕ್ಕೆ ಪ್ರಶ್ನೆ ಮಾಡ್ತಾನೆ ಬ್ರಾಹ್ಮಣ ಅಲ್ಲ ಅಹಿಂಸೆ ಪರಮಧರ್ಮ ಅಂತೀಯ ನೀನು ಮಾಂಸವನ್ನೇ ಮಾರ್ತಾ ಇದ್ದೀಯಲ್ಲ ಇದು ತಪ್ಪಲ್ಲವೇ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾನೆ ಇಲ್ಲಿ ನೋಡು ಜೀವನದಲ್ಲಿ ನೀನು ತಿಳ್ಕೊಂಡಂತೆ ಯಾವ ಪ್ರಾಣಿಗೂ ಯಾವುದೇ ರೀತಿಯಲ್ಲಿ ಹಿಂಸಾಚಾರ ಆಗದೇ ಇರುವುದೇ ಅಹಿಂಸೆ ಎನ್ನುವುದು ತಪ್ಪು ಹಾಗಲ್ಲ ನಾವು ಮನಸ್ಸಿನಿಂದ ಹಿಂಸೆಯನ್ನು ಉದ್ವೇಗಾದಿಗಳನ್ನು ಇನ್ನೊಬ್ಬರಿಗೆ ಕೇಡನ್ನು ಅನ್ನುವುದೇ ಹಿಂಸೆಯೇ ಹೊರತು ನಮ್ಮ ಜೀವನ ನಡೀತಾ ಇರೋದು ಹೇಗಯ್ಯ ಯೋಚನೆ ಮಾಡು ಕೃಷಿಂ ಸಾಧ್ವಿಯ ಮನ್ಯಂತೆ ತತ್ರ ಹಿಂಸಾ ಪರಸ್ಮೃತ ಕೃಷಿ ತುಂಬ ಶ್ರೇಷ್ಠವಾದದ್ದು ಅಂತಾರೆ ಆದರೆ ಭೂಮಿ ಉಳುವಾಗ ಜಂತುಗಳು ಸಾಯುವುದಿಲ್ಲವೇ ಯೋಚನೆ ಮಾಡು ಕರ್ಷಂತೋ ಲಾಂಗಲೈಹಿ ಪುಂಸೋ ನೇಗಿಲನ್ನೆಳೆಯುತ್ತವೆ ಎತ್ತುಗಳು ಗಂತಿ ಭೂಮಿ ಶಯಾನ್ ಬಹುನ ಎತ್ತುಗಳನ್ನು ಹೊಡೆಯುತ್ತಾರೆ ಭೂಮಿಯಲ್ಲಿ ಹುಳ ಹುಪಟೆ ಸಾಯ್ತವೆ ಜೀವಾನನ್ಯಾಂಶ ಬಹುಶಃ ತತ್ರ ಕೆಂ ಪ್ರತಿಭಾತಿತೆ ಒಂದು ವ್ಯವಸಾಯ ಮಾಡಿ ಒಂದು ಪೈರನ್ನು ರಕ್ಷಿಸುವುದಕ್ಕೆ ಎಷ್ಟೊಂದು ಜೀವನಾಶವಾಗುತ್ತೆ ಯೋಚನೆ ಮಾಡಿಕೋ ಧಾನ್ಯ ಬೀಜಾನಿಯಾನ್ಯಾಹು ವ್ರೀಹ್ಯಾದೀನಿ ದ್ವಿಜೋತ್ತಮ ಸರ್ವಾಣ್ಯೇತಾನ ಜೀವಾನಿ ತತ್ರ ಕಿಂ ಧಾನ್ಯವನ್ನು ಊಟ ಮಾಡ್ತೇವೆ ಅಂದರೆ ಒಂದು ಧಾನ್ಯ ರೂಪದಲ್ಲಿರುವ ಜೀವ ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ ಅದು ಹಿಂಸೆಯಲ್ಲಿವೆ ಅಂತ ಕೇಳಿದರೆ ಹಾಗಿದ್ರೆ ಆಹಾರವನ್ನು ಬಿಡಬೇಕಾಗತ್ತೆ ಹಾಗಲ್ಲ ವೃಕ್ಷಾನ್ ತಥಾ ಔಷಧೀಶ್ಚಾಪಿ ಚಿಂದಂತಿ ಪುರುಷ ದ್ವಿಜ ಮರಗಳನ್ನು ಕತ್ತರಿಸ್ತಾರೆ ಸಸಿಗಳನ್ನು ಕತ್ತರಿಸ್ತಾರೆ ತುಳಸಿಯಲ್ಲಿ ಎಲೆಗಳನ್ನು ಭೇದಿಸ್ತಾರೆ ಅಲ್ಲೆಲ್ಲ ಜೀವ ಇಲ್ಲವೇ ನೀವು ಅದನ್ನೇ ಹಿಂಸೆ ಅಂತ ತಿಳ್ಕೊಂಡ್ರೆ ಏನು ಮಾಡುವುದು ಹಾಗಲ್ಲ ಈ ಜೀವನವೆಂಬುದೆಲ್ಲ ಒಂದು ಪ್ರವಾಹ ಆ ಪ್ರವಾಹದಲ್ಲಿ ಒಂದು ಜೀವ ಇನ್ನೊಂದು ಜೀವದ ಒಳಕ್ಕೆ ಹೋಗ್ತದೆ ಅದಕ್ಕೆ ವೈದಿಕರು ಯಜ್ಞವೆಂಬುದಾಗಿ ಹೇಳ್ತಾರೆ things enter into each other ಒಂದರಿಂದ ಒಂದಕ್ಕೆ ಹೋಗಿ ಹೊಸ ಹೊಸ ವಸ್ತುಗಳು ಉತ್ಪನ್ನವಾಗ ಹಳೆಯ ವಸ್ತುಗಳು ಆಕಾರಮಯವಾಗ್ತಾ ಬರುತ್ತೆ ಚಂಕ್ರಮಿಮಾನ ಜೀವಾಂಶ ನಡೆದರೂ ಪ್ರಾಣಿ ಸಾಯ್ತದೆ ಹಾಗಂತ ಮಂಡಿ ಕಾಲಿಟ್ಕೊಂಡು ಹೋದರೆ ಅದರಲ್ಲಿಯೂ ಪ್ರಾಣಿ ಸಾಯ್ತವೆ ಕೇನ ಹಿಂಸಂತೆ ಜೀವಾನ್ವಯಿ ಲೋಕೇಸ್ಮಿನ್ ನೀ ದ್ವಿಜಸತ್ತಮ ನೀ ತಿಳ್ಕೊಂಡಿರೋ ರೀತಿಯಲ್ಲಿ ನೋಡಿದರೆ ಎಲ್ಲವೂ ಹಿಂಸೆ ಪತಿಪತ್ನಿಯರು ಸಂಗಮಿಸ್ತಾರೆ ಅದರಲ್ಲಿ ಹಿಂಸೆ ಇದೆ ಬಾಯಲ್ಲಿ ಮಾತನಾಡ್ತೇವೆ ಅದರಲ್ಲಿ ಹಿಂಸೆ ಇದೆ ಹಾಲನ್ನು ಮೊಸರು ಮಾಡ್ತಾರೆ ಅದರಲ್ಲಿ ಹಿಂಸೆ ಇದೆ ಅಹಸ್ತಾನಿ ಸಹಸ್ತಾನಾಂ ಅಪದಾನಿ ಚತುಷ್ಪದಾಂ ಫಲ್ಗೂನಿ ತತ್ರ ಮಹತಃ ಜೀವೋ ಜೀವಸ್ಯ ಜೀವನಂ ಶ್ರೀಮದ್ಭಾಗವತ ಜೀವಕ್ಕೆ ಜೀವೇ ಆಹಾರ ಅಂತ ಹೇಳ್ತೇವೆ ಆದ್ದರಿಂದ ನಾವು ಉದ್ದೇಶಪೂರ್ವಕವಾಗಿ ಹಿಂಸೆ ಮಾಡಬಾರ್ದು ಇತರ ತೊಂದರೆ ಕೊಡಬಾರ್ದು ಅನ್ನೋದು ಅರ್ಥವೇ ಹೊರತು ಪ್ರಕೃತಿ ಸಿದ್ಧವಾದ ವ್ಯಾಪಾರದಲ್ಲಿ ಯಾವುದು ಅವರ್ಜ್ಯ ಯಾವುದು ಬಿಡೋಕ್ಕಾಗೋದಿಲ್ವೋ ಅದನ್ನು ನಾವು ಹಿಂಸೆ ಅಂತ ತಿಳ್ಕೊಳ್ಳಬಾರದು ಕ್ಷತ್ರಿಯನು ಲೋಕವನ್ನು ರಕ್ಷಿಸುವುದಕ್ಕಾಗಿ ಶತ್ರುಗಳನ್ನೇ ಗ್ರಹ ಮಾಡ್ತಾನೆ ಅದನ್ನು ಹಿಂಸೆ ಅನ್ನಬಾರದು ಅದನ್ನು ಯಜ್ಞ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ಕಮ್ಮಾರನಾಗಲಿ ಕುಂಬಾರನಾಗಲಿ ರೈತನಾಗಲಿ ಬಡಗಿಯಾಗಲಿ ತಮ್ಮ ತಮ್ಮ ವೃತ್ತಿಗಳಲ್ಲಿ ಕಿಂಚಿತ್ತು ಹಿಂಸೆ ಇಲ್ಲದೆ ಬಾಳೋಕೆ ಬರೋದಿಲ್ಲ ಲೋಕ ಅದನ್ನು ಹಿಂಸೆ ಅಂತ ತಿಳಿಯುತ್ತೆ ತಿಳಿದವರು ಅದನ್ನು ಯಜ್ಞ ಎಂಬುದಾಗಿ ಹೇಳ್ತಾರೆ ವಿಷಮಾಂಚ ದಶಾಂ ಪ್ರಾಪ್ತೋ ದೇವಾನ್ ಗರ್ಹತಿ ವೈಭೃಷಂ ಮನುಷ್ಯನು ತನ್ನ ಕರ್ಮದೋಷದಿಂದ ತನಗೆ ಬಂದ ಕೆಟ್ಟ ಅವಸ್ಥೆಯಲ್ಲಿ ದೇವತೆಗಳನ್ನು ಬೈತಾನೆ ಮೊದಲು ಶಿಷ್ಟಾಚಾರ ಹೇಳಿದ ಈಗ ಅಹಿಂಸಾ ಸ್ವರೂಪವನ್ನು ಹೇಳಿದ ಧರ್ಮ ಸೂಕ್ಷ್ಮವನ್ನು ಹೇಳ್ತಾನೆ ಲೋಕದ ಆಶ್ಚರ್ಯಗಳನ್ನು ಹೇಳ್ತಾನೆ ಫಲವೈಷಮ್ಯ ಲೋಕದಲ್ಲಿ ಅಂತ ಹೇಳ್ತಾನೆ ಜೀವಾತ್ಮ ಸಾಯುವುದಿಲ್ಲ ಅಮರ ಎಂಬುದಾಗಿ ಹೇಳ್ತಾನೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವುದೇ ಪರಮ ಯೋಗ ಎಂಬುದಾಗಿ ಸತ್ಸಂಗದ ಮಹಿಮೆಯನ್ನು ಹೇಳಿ ಸಾಂಖ್ಯವನ್ನು ಗುಣತ್ರಯವನ್ನು ಪರಮಾತ್ಮ ಸಾಧನೆಗೆ ಶರಣಾಗತಿ ಎಂಬ ಉಪಾಯವನ್ನು ಹೀಗೆ ಒಟ್ಟು ಹದಿನೈದು ತತ್ವಗಳನ್ನು ಧರ್ಮವ್ಯಾಧ ಬ್ರಾಹ್ಮಣನಿಗೆ ಉಪದೇಶ ಮಾಡ್ತಾನೆ ಭೂತಾನಾಮ ಅಪರ ಹಿಂಸಾಯ ಹಿಂಸಾಯಾಂ ಎಷ್ಟೋ ಜನ ವಂಚನೆ ಮಾಡ್ತಾರೆ ವಂಚನಾಯಾಂಚ ಲೋಕಸ್ಯ ಸ್ವಸುಖಿ ಜೀವತೆ ಸದಾ ನಮಗೆ ಪ್ರಶ್ನೆ ಕೇಳ್ತಾರೆ ಲೋಕದಲ್ಲಿ ಆಶ್ಚರ್ಯ ಇವು ವಂಚಕನು ಸುಖಿಯಾಗಿರ್ತಾನೆ ಸೋಮಾರಿಗೆ ಐಶ್ವರ್ಯ ಬರ್ತದೆ ದುಡಿಯುವವನು ಹೀನ ಸ್ಥಿತಿಯಲ್ಲಿರ್ತಾನೆ ಇಷ್ಟ ಸಿದ್ಧಿ ಇಲ್ಲ ಒಳ್ಳೆಯ ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಬರ್ತವೆ ಇದೆಲ್ಲ ಇದ್ಮೇಲೆ ದೇವರೆಂಬವನಿದ್ದಾನೆ ಅಂತ ಕೇಳ್ತಾರೆ ಅದಕ್ಕೆ ಧರ್ಮವ್ಯಾಧ ಹೇಳ್ತಾನೆ ನೋಡಿಯಾ ಇದೆಲ್ಲ ಕರ್ಮದ ಫಲ ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳದೇ ಇದ್ದರೆ ನಿನಗೆ ದೇವರು ಬರುವುದಿಲ್ಲ ಯಾವುದೇ ನಿಯಮಗಳು ಸಿದ್ಧಿಸುವುದಿಲ್ಲ ಬಹವಹ ಸಂಪ್ರದೃಶ್ಯಂತೆ ತುಲ್ಯ ನಕ್ಷತ್ರ ಮಂಗಳ ಇವತ್ತು ಜಾತಕ ಜಾತಕ ಜಾತಕ ಜ್ಯೋತಿಷ್ಯ ನನ್ನ ಜಾತಕ ನೋಡಿ ಯಾತಕ್ಕೆ ಹೀಗಾಯಿತು ಅಂತ ಕೇಳ್ತಾರೆ <coughs> ಇದರಲ್ಲಿ ಬರುವ ಮೂಢನಂಬಿಕೆಗಳಿಗೆ ಧರ್ಮವ್ಯಾಧ ಯಾವತ್ತೋ ಅವತ್ತರಿಸಿದ್ದಾನೆ ಒಂದೇ ನಕ್ಷತ್ರದಲ್ಲಿ ಒಂದೇ ದಿವಸದಲ್ಲಿ ಹುಟ್ಟದೆ ಎಲ್ಲರಿಗೂ ಒಂದೇ ರೀತಿ ಫಲ ಬರ್ತದೇನಪ್ಪ ಇಬ್ಬರು ರೇವತಿ ನಕ್ಷತ್ರದಲ್ಲಿ ಹುಡ್ತಾರೆ ಇಬ್ಬರು ಉತ್ತರಾಭಾದ್ರೆಯಲ್ಲಿ ಹುಡ್ತಾರೆ ಇಬ್ಬರು ಅಶ್ವಿನಿ ನಕ್ಷತ್ರದಲ್ಲಿ ಹುಡ್ತಾರೆ ಆದರೆ ಫಲಗಳು ಬೇರೆ ಯಾತಕ್ಕೆ ಅಂದರೆ ಅವರ ಜಾಯಮಾನ ಬೇರೆ ಇರ್ತದಾದ್ದರಿಂದ ಕರ್ಮಣ ಪಾಪ ಪ್ರಾಕ್ ಕೃತಾನಾಮವೈ ಇಹ ಸಿದ್ಧಿ ಪ್ರದೃಶ್ಯತೆ ಯಥಾಶ್ರುತಿ ಎಂ ಬ್ರಹ್ಮನ್ನಿ ಜೀವ ಸನಾತನ ಶರೀರಂ ಮಧುರಂ ಲೋಕೆ ಜನ್ಮಾಂತರ ಒಪ್ಪಿಕೊಳ್ಳದೇ ಇದ್ದರೆ ಕರ್ಮಾಂತರ ಒಪ್ಪಿಕೊಳ್ಳದೇ ಇದ್ದರೆ ಈ ಲೋಕದ ಎಷ್ಟೋ ನಿಯಮಗಳನ್ನು ವಿವರಿಸೋದಕ್ಕೆ ಬರೋದಿಲ್ಲ ಅಂತ ಹೀಗೆಲ್ಲ ಹೇಳ್ತಾ ಹೇಳ್ತಾ ಹಾಗಿದ್ದರೆ ಮನುಷ್ಯನಿಗೆ ಜನ್ಮಾಂತರ ಅಂದರೆ ಏನೋ ಅದು ಬರುವುದು ಹೇಗೆ ಈ ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ತೊಳ್ಕೊಳ್ಳುವುದು ಹೇಗೆ ಅದಕ್ಕೆ ಸತ್ಸಂಗದ ಮಹಿಮೆಯನ್ನು ಕುರಿತು ಭಾಳ ವಿಸ್ತಾರವಾಗಿ ಹೇಳ್ತಾನೆ ಏಕಶೀಲೈಶ್ಚಮಿತ್ರತ್ವಂ ಸ್ವಲ್ಪ ಮಟ್ಟಿಗೆ ಜ್ಞಾನದಲ್ಲಿ ಪ್ರವರ್ತನಾದವನು ಇನ್ನೊಬ್ಬ ಜ್ಞಾನಿ ಜೊತೆಯಲ್ಲಿ ಕಾಲವನ್ನು ಕಳೆದರೆ ಮುಂದಕ್ಕೆ ಹೋಗಬಹುದು ಒಂದು ದಾರಿಯಲ್ಲಿ ಹೊರಟವನು ಅದೇ ದಾರಿಯಲ್ಲಿ ಹೋಗಿರೋರ ಜೊತೆಯಲ್ಲಿ ಹೋಗಬೇಕೆ ಹೊರತು ಬೇರೆ ದಾರಿಯಲ್ಲಿ ಹೊರಟವ್ರ ಜೊತೆಯಲ್ಲಿ ಹೊರಟ್ರೆ ಎರಡೂ ದಾರಿಗಳು ಸಿದ್ಧ ಆಗೋದಿಲ್ಲ ಆದ್ದರಿಂದ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಮಹಾಭೂತ ಪಂಚಕಗಳನ್ನು ವಶದಲ್ಲಿಟ್ಟುಕೊಂಡು ನಾನು ಬರೀ ಶರೀರವಲ್ಲ ನಾನು ಆತ್ಮ ಎಂಬುದಾಗಿ ಮನುಷ್ಯ ಸ್ವಲ್ಪ ಸ್ವಲ್ಪವಾಗಿ ಜ್ಞಾನಯೋಗದಲ್ಲಿ ಹೋಗಿ ಅಲ್ಲಿಂದಾಚೆಗೆ ಭಕ್ತಿ ಯೋಗದಲ್ಲಿ ಪ್ರವೃತ್ತವಾಗಬೇಕು ನೋಡು ಈ ಶರೀರದಲ್ಲಿ ನಮಗೆ ಪ್ರಾಣ ಅಂತ ಒಂದು ಕೊಟ್ಟಿದ್ದಾನೆ ಭಗವಂತ ಆ ಪ್ರಾಣವೇ ಜ್ಯೋತಿ ಸ್ವರೂಪ ಓಮ ಪೋ ರಸೋ ಅಮೃತಂ ಬ್ರಹ್ಮ ಭೂರ್ಭು ವಸ್ಸು ವರೋಂ ಹೇಳ್ತೇವೆ ಇದಕ್ಕೆ ಗಾಯತ್ರಿ ಶಿರಸ್ಸು ಅಂತ ಹೆಸರು ಬುದ್ಧಿ ಅಹಂಕಾರ ಮಹತ್ವಗಳನ್ನು ಜೀವಿಸುವುದಕ್ಕೆ ಈ ಪ್ರಾಣವೆಂಬುದೇ ಮುಖ್ಯವಾದದ್ದು ಅವ್ಯಕ್ತವೂ ಸತ್ಯವೂ ಇದರಿಂದಲೇ ಜಾಗ್ರತಿನಲ್ಲಿ ಅದು ಬಲವರ್ಧಕ ಎಚ್ಚರವಾಗಿರುವುದರಲ್ಲಿ ಪ್ರಾಣ ಗಟ್ಟಿಯಾಗಿರುತ್ತೆ ಮಲಗಿರೋವನಲ್ಲಿ ಕಮ್ಮಿ ಆಗಿರುತ್ತೆ ಶರೀರದ ನಾಭಿಯಲ್ಲಿ ಅಗ್ನಿ ಉಂಟಾಗುತ್ತೆ ಅದಕ್ಕೂ ಪ್ರಾಣವೇ ರಕ್ಷಕ ಅಗ್ನಿಯನ್ನು ಬೆಳೆಸೋರು ಯಾರು ಇಂಗ್ಲೀಷಲ್ಲಿ ಹೇಳೋಣ ಎಫರ್ಟ್ ಆ್ಯಕ್ಟಿವಿಟಿ ಸ್ಟ್ರೆಂತ್ ಮನುಷ್ಯ ಕರ್ಮಯೋಗದಿಂದ ಪ್ರಯತ್ನದಿಂದ ಬಲಾಢ್ಯನಾಗಿ ರೋಗಗಳು ಇಲ್ಲದೇ ಇರುವಂತೆ ಚೆನ್ನಾಗಿ ಬೆಳಿಬೇಕು ಅಂತ ಪ್ರಾಣೋಪಾಸನೆ ಮಾಡಬೇಕು ಪ್ರಾಣವಾಯುವನ್ನು ಉಪಾಸನೆ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಸಮಾರವೆಂಬುದು ಚಟರಾಗ್ನಿಯಲ್ಲಿರುತ್ತೆ ಅಪಾನವೆಂಬುದು ಆಹಾರ ಸಾರಾದಿ ವ್ಯವಸ್ಥೆ ಮಾಡಿ ಅಂಶಗಳನ್ನು ತತ್ತ ಸ್ಥಾನಕ್ಕೆ ಸೇರಿಸುತ್ತೆ ಉದಾನವೆಂಬುದು ಪ್ರಯತ್ನ ಕಾರ್ಯ ಬಲ ಉತ್ತೇಜಕವಾಗಿರುತ್ತೆ ಎಂಬುದಾಗಿ ಪಂಚಪ್ರಾಣ ವ್ಯವಸ್ಥೆಯನ್ನು ಹೇಳ್ತಾನೆ ಮುಖ್ಯ ಪ್ರಾಣವೆಂಬುದು ಎಲ್ಲಕ್ಕೂ ನಿಯಂತ್ರಕ ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಬ್ರಾಹ್ಮಣನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಇಷ್ಟೆಲ್ಲ ಹಾಗಯ್ಯ ಬಂತು ನಿನಗೆ ನಿನ್ನ ಉಪಾಸನೆ ದೇವತೆಗಳಾದರೂ ಯಾರು ಶಾಲೆಗ್ರಾಮ ಇಟ್ಕೊಂಡಿದ್ದೀಯಾ ದೇವ್ರ ಮೂರ್ತಿಯೇ ಏನು ಅಂತ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ತನ್ನ ಮನೆಗೆ ಕರ್ಕೊಂಡು ಹೋದ ನಾಲ್ಕು ತೊಟ್ಟಿ ಮನೆ ಮೆಟ್ಲು ಹತ್ತಿ ಇಳಿದು ಕೊನೆಯಲ್ಲಿ ಕೊನೇ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದ ತಲತೆ ಗಡಗಡಗಡ ಗಡ ನಡುಗ್ತಾ ಇದ್ದಂಥ ತಂದೆ ತಾಯಿದನ್ನು ತೋರಿಸಿ ನೋಡಿ ಇವರೇ ನನ್ನ ದೇವತೆಗಳು ನಾನು ಸಾಲಗ್ರಾಮ ಪೂಜೆ ಮಾಡೋ ಹಾಗಿಲ್ಲ ನಾನು ದೇವತಾರ್ಚನೆ ಮಾಡೋ ಹಾಗಿಲ್ಲ ನಾನು ಮಂತ್ರಗಳನ್ನು ಹೇಳುವಂತಿಲ್ಲ ಯಾಕೆ ಬೇಡರ ಜನ್ಮದಲ್ಲಿ ಹುಟ್ಟಿದ್ದೇನೆ ನನಗೆ ಗೊತ್ತಿರೋದು ಒಂದೇ ಪೂಜೆ ಅಂದರೆ ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡುವುದು ನಾನೇ ಅವರನ್ನು ಭಕ್ತಿಯಿಂದ ಊಟ ಮಾಡಿಸಿ ಮಲಗಿಸಿ ಶಾಲು ಹೊದಿಸಿ ಮನಸ್ಸಿಗೆ ಹೊಟ್ಟೆವರಿ ಬರದೇ ಇರುವಂತೆ ನೋಡಿಕೊಳ್ತಾ ಇದ್ದೇನೆ ನಾನು ಮತ್ತು ನೀ ಇಷ್ಟೆಲ್ಲ ಜ್ಞಾನ ಯಾತಕ್ಕೆ ಬಂತು ಅಂದರೆ ತನ್ನ ಕತೆ ಹೇಳ್ತಾನೆ ನಾನು ಹೋದ ಜನ್ಮದಲ್ಲಿ ನಾನೂ ಒಬ್ಬ ಬ್ರಾಹ್ಮಣನಾಗಿದ್ದೆ ಯಾವನೋ ಕ್ಷತ್ರಿಯ ಸಹವಾಸವನ್ನು ಮಾಡಿ ಕ್ರಮೇಣ ನನಗೆ ಆಯುಧಗಳ ರುಚಿ ಹತ್ತಿಬಿಟ್ಟು ಆಯುಧಗಳಿಂದ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಆರಂಭ ಮಾಡಿದ್ರಿಂದ ಈ ಜನ್ಮದಲ್ಲಿ ನಾನು ಬೇಡನಾಗಿ ಹುಟ್ಟುಬಿಟ್ಟೆ ಪಂಚೈವ ಗುರವೋ ಬ್ರಹ್ಮನ್ನೇ ಪುರುಷ ಬಭೂಷತಃ ಒಬ್ಬ ಮನುಷ್ಯನಿಗೆ ನಿಜವಾಗಿ ಐದೇ ಗುರುಗಳು ಮಾತಾ ಪಿತಾ ಅಗ್ನಿ ಆತ್ಮ ಚ ಗುರುಶ್ಚ ದ್ವಿಜ ಸತ್ತಮ ಅವುಗಳಲ್ಲಿ ತಂದೆ ತಾಯಿಗಿಂತ ಮೇಲ್ಪಟ್ಟದ್ದಿಲ್ಲ ಆದ್ದರಿಂದ ನಾನು ತಂದೆ ತಾಯಿ ಪೂಜೆ ಮಾಡ್ತಾ ಇದ್ದೇನೆ ನಿನಗೊಂದು ಬುದ್ಧಿ ಹೇಳ್ತೇನೆ ನಿನಗೂ ತಂದೆ ತಾಯಿ ಬದುಕಿದ್ದಾರೆ ಅವರನ್ನು ಬಿಟ್ಟು ಏನೋ ವೇದಾಧ್ಯಯನ ಸಂಸಾರ ಬಿಟ್ಟು ಮದುವೆ ಇಲ್ಲದೆ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡಿದರೆ ಜನ್ಮ ಸಾರ್ಥಕವಾಗುತ್ತೆ ಅಂತ ಕಾಗೆ ಸುಟ್ಟು ಆ ಬ್ರಾಹ್ಮಣ ಪತ್ನಿಗೆ ಬೇರೆ ಶಾಪ ಕೊಡ್ತೀನಿ ಇದು ಯಾವ ಕರ್ಮವಯ್ಯ ಇದು ಸುಮ್ಮನೆ ಊರಿಗೆ ಹೋಗಿ ತಂದೆ ತಾಯಿ ಸೇವೆ ಮಾಡು ಎಂಬುದಾಗಿ ಆ ಉಪದೇಶವನ್ನು ಕೊಟ್ಟ ಕೂಡಲೇ ಹಾಗಿದ್ರೆ ನಿಜವಾದ ಬ್ರಾಹ್ಮಣ ಯಾರು ಎಂಬ ಪ್ರಶ್ನೆ ಇದು ಯಕ್ಷ ಪ್ರಶ್ನೆಯಲ್ಲಿ ಬರ್ತದೆ ಸರ್ಪಯೋನಿಯಲ್ಲಿ ಹುಟ್ಟಿದ ನಹುಶನ ಕಥೆಯಲ್ಲಿ ಕೂಡ ಬರುತ್ತೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳುವಾಗ ಅದಕ್ಕೆ ಅವನು ಉತ್ತರವನ್ನು ಹೇಳ್ತಾನೆ ಮಹಾಭಾರತದಲ್ಲಿ ಎಲ್ಲಿ ಹುಡುಕಿದ್ರು ಈ ಬ್ರಾಹ್ಮಣ ಅಂದರೆ ಯಾರು ಬಹಳ ಗೊಂದಲದ ಪ್ರಶ್ನೆ ಬ್ರಾಹ್ಮಣರು ಕ್ಷತ್ರಿಯರಾಗ್ತಿದ್ರು ಕ್ಷತ್ರಿಯರು ಬ್ರಾಹ್ಮಣರಾಗ್ತಿದ್ರು ಯಾರು ಯಾರಂತ ತಿಳಿಯುತ್ತಿರಲಿಲ್ಲ ಸಾಂಪ್ರತಂಚ ಮತೋ ಮೇಸಿ ಬ್ರಾಹ್ಮಣೋನ ತ ನಿನ್ನೆಲ್ಲಿ ಗುಣ ಗುಣಬ್ರಾಹ್ಮಣ್ಯವಿದೆ ಜಾತಿಯಲ್ಲಿ ನೋಡಿದ್ರೆ ಬೇಡ್ರವನು ಬ್ರಾಹ್ಮಣ ಪತ್ನಿ ಯೇಷು ವರ್ತಮಾನೋ ವಿಕರ್ಮಸು ದಾಂಭಿಕೋ ದುಷ್ಕೃತಃ ಪ್ರಾಯ ಶೂದ್ರೇಣ ಸದೃಶೋ ಭವೇತ್ ಬ್ರಾಹ್ಮಣನಾಗಿ ಹುಟ್ಟಿಯು ದುಷ್ಕರ್ಮಗಳನ್ನು ಮಾಡಿದರೆ ಅವನು ಶೂದ್ರನಂತೆ ಆಗಿ ಹೋಗ್ತಾನೆ ಯಸ್ತು ಶೂದ್ರೋ ಧಮೇ ಸತ್ಯೇ ಧರ್ಮೇ ಚ ಸತತೋತ್ಥಿತ ಮಹಂ ಮನ್ಯೇ ವೃತ್ತೇ ನೈ ಭವೇತ್ ದ್ವಿಜ ಮನುಷ್ಯನಿಗೆ ಕ್ಯಾರೆಕ್ಟರ್ ಚಾರಿತ್ರ್ಯವೇ ಮುಖ್ಯ ಅದೇ ಬ್ರಾಹ್ಮಣ್ಯ ಎಂಬುವ ನೀತಿಯನ್ನು ಇಲ್ಲಿ ಧರ್ಮವ್ಯಾಧನಿಂದ ಉಪದೇಶ ಮಾಡಿಸಿಕೊಳ್ತಾನೆ ತುಂಬ ಆಶ್ಚರ್ಯವಾದ ಕಥೆ ಈ ಕಥೆಯ ತಾತ್ಪರ್ಯ ನಮಗೆ ಬೇಕಾದ ಸದ್ಧರ್ಮಗಳನ್ನು ಯಾರಿಂದಲೂ ನಾವು ಪಡ್ಕೊಳ್ಳಬಹುದು ಮನುಸ್ಮೃತಿಯಲ್ಲಿ ಕೂಡ ಹೇಳ್ತಾರೆ ಪ್ರಾಪ್ಯಂ ಗ್ರಾ ಜ್ಞಾನಂ ಬ್ರಾಹ್ಮಣಾತ್ ಶೂದ್ರತೋವ ಜೀವನ ಸಾಧಕವಾದ ಜ್ಞಾನವನ್ನು ಬ್ರಾಹ್ಮಣನಿಂದಲೂ ಶೂದ್ರನಿಂದಲೂ ಪಡೆಯಬಹುದು ನಮ್ಮ ಕುಲವೃದ್ಧಿ ಆಗುವುದಕ್ಕೆ ಸ್ತ್ರೀರತ್ನಂ ದುಷ್ಕುಲಾದಪಿ ಕೆಟ್ಟ ಕುಲದಲ್ಲಿ ಹುಟ್ಟಿದರೂ ಸ್ತ್ರೀರತ್ನವನ್ನು ಸ್ವೀಕಾರ ಮಾಡಬಹುದು ಎಷ್ಟು ಲಿಬರಲ್ ಎಷ್ಟು ಉದಾರವಾಗಿ ಹೇಳಿದ್ದಾರೆ ಸುಮ್ಮನೆ ಮನುಸ್ಮೃತಿ ಅಂತ ಬೈತೇವೆ ನಾವು ಓದೋದಿಲ್ಲ ಇದು ಆಶ್ಚರ್ಯವಾದ ಕಥೆ ಈ ಕಥೆಗೆ ಮಂಗಳವನ್ನು ಪಾಡಿ ನಾವು ಇನ್ನೊಂದು ಕಥೆಗೆ ಹೋಗೋಣ ಇದು ಸಾವಿತ್ರಿ ಚರಿತ್ರೆ ಇದಾದ ನಂತರ ಯಕ್ಷ ಪ್ರಶ್ನೆ ಸಾವಿತ್ರಿ ಚರಿತ್ರೆ ಮಹಾಭಾರತ ಕಾಲಕ್ಕಿಂತ ಮತ್ತು ನಳದಮಯಂತಿ ಚರಿತ್ರೆಗಿಂತ ತುಂಬ ಪ್ರಾಚೀನವಾದ ಒಂದು ಕಥೆ ಈ ಕಥೆಯಲ್ಲಿ ಗಾಯತ್ರಿ ಮಂತ್ರದ ಅರ್ಥವನ್ನು ಅದರ ಉಪಾಸಕನಿಗೆ ಸತ್ತದ್ದನ್ನು ಬದುಕಿಸುವ ಶಕ್ತಿ ಹೇಗಿರುತ್ತದೆ ಎಂಬುದನ್ನು ರಹಸ್ಯದಲ್ಲಿ ಹೇಳಿದ್ದಾರೆ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳು ತತ್ಸವಿತು ವರೇಣ್ಯಂ ಭರ್ಗ ದೇವಸ್ಯ ಧೀಮಹಿ ಧಿಯ ಯಹ ನಹ ಪ್ರಚೋದಯಾತಿ ವಾಲ್ಮೀಕಿ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ರೂಪದಲ್ಲಿ ಅದನ್ನು ವಿವರಿಸಿತು ಮಹರ್ಷಿ ಅರವಿಂದರ ಸಾವಿತ್ರಿ ಎಂಬ ಮಹಾಕಾವ್ಯ ಇಪ್ಪತ್ನಾಲ್ಕು ಸಾವಿರ ಸಾಲುಗಳಲ್ಲಿ ಬಂದಿರತಕ್ಕದ್ದು ಆ ತತ್ವ ಹೇಗಿದೆ ಗಾಯತ್ರಿ ಚರಿತ್ರೆ ಸಾವಿತ್ರಿ ಚರಿತ್ರೆ ಎಂಬುದನ್ನು ಸ್ವಲ್ಪದರಲ್ಲಿ ನೋಡೋಣ